ನಮಸ್ಕೃತ್ಯ ನರಂಚೈವ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಮುದೀರೇತ್ ಇನ್ನು ಮುಂದಿನ ಕೆಲಸ ಏನು ಧೃತರಾಷ್ಟ್ರನಿಗೆ ಕಾಣಿಸಿಕೊಂಡು ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ ಎಂಬುದಾಗಿ ಪಂಚಪಾಂಡವರು ಗಾಂಧಾರಿಗೆ ಧೃತರಾಷ್ಟ್ರನಿಗೆ ನೇರವಾಗಿ ಹೋಗಿ ಕಾಡಿಸ್ಕೋಬೇಕು ಅವನೇನು ಕರೆಸೋವನಲ್ಲ ಇವರನ್ನು ಆದರೆ ಮಹಾಭಾರತದ ಯುದ್ಧೋತ್ತರ ಕಾಲದಲ್ಲಿ ಅತ್ಯಂತ ಕಠಿಣ ಪ್ರಸಂಗ ಎದುರಿಸುವುದೇನಾದರೂ ಇದ್ದರೆ ಅದು ಈ ಧೃತರಾಷ್ಟ್ರನನ್ನು ಕಾಣುವ ಪ್ರಸಂಗ ನೂರು ಮಕ್ಕಳನ್ನು ಹಡೆದು ನೂರುವರನ್ನು ಕಳೆದುಕೊಂಡು ತಾನು ಮಾಡಿದ ತಪ್ಪನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಮಕ್ಕಳನ್ನು ಕೊಂದರು ಪಾಂಡವರು ಅಂತ ದುಃಖ ಪಡ್ತಾ ಇರುವ ಈ ಮೂಢದೊರೆ ಅವನನ್ನು ಸಂತೈಸುವುದು ಹೇಗೆ ಅದಕ್ಕಾಗಿ ಧರ್ಮರಾಜ ಕೃಷ್ಣನಿಗೆ ಹೇಳ್ತಾನೆ ನೀನೇ ಹೋಗಿ ಮೊದಲು ಸಂತೈಸು ಅರ್ಧ ಕೋಪ ಶಮನವಾಗಲಿ ಪ್ರಿಪ್ರೇಷನ್ ಮಾಡು ಅವನ ಮನಸ್ಸನ್ನು ಆಮೇಲೆ ಬರ್ತೇನೆ ನಾನು ತೇಸಮ ಸಾಧ್ಯ ಸರಿತಂ ಪುಣ್ಯ ಮೋಘವತಿ ನೃಪ ಅಲ್ಲೊಂದು ನದಿ ಇತ್ತು ಓಘವತಿ ಆ ನದಿಗೆ ಹೋಗಿದ್ದಾರೆ ಸ್ನಾನ ಏನ ಮಾಡಿದ್ದಾರೆ ನ್ಯವಸನ್ನತತಾಂ ರಾತ್ರಿ ಪಾಂಡವ ಹತಶತ್ರವ ಅವತ್ತು ರಾತ್ರಿ ಅಲ್ಲಿ ನಿದ್ದೆ ಮಾಡಿದ್ದಾರೆ ಹದಿನೆಂಟನೇ ದಿವಸದ ರಾತ್ರಿ ಪಾಂಡವರು ಯುಧಿಷ್ಠಿರಸ್ತೋ ರಾಜ ಕಾಲಂಬ ಚಿಂತೆಯನ್ನೇ ತತ್ರತೇ ಗಮನಂ ಪ್ರಾಪ್ತಂ ರೋಚತೆ ತವ ಮಾಧವ ಲಕ್ಷ್ಮೀಪತಿ ಮಾಧವ ನೀನೇ ಮೊದಲು ಹೋಗಬೇಕು ಈ ಹತ್ತೊಂಬತ್ತನೇ ದಿವಸದ ಬೆಳಿಗ್ಗೆ ಹೇತು ಕಾರಣಯುಕ್ತೈ ಶಾವಾಕ್ಯೈ ಕಾಲ ಸಮೀರಿತೈ ಕಾಲಕ್ಕೆ ತಕ್ಕಂತೆ ಸಮಾಧಾನದ ಮಾತುಗಳನ್ನು ನೀನಲ್ಲದೆ ಯಾರು ಹೇಳ ಹೇಳಲಾರರು ನೀನೇ ಹೇಳಬೇಕು ಧೃತರಾಷ್ಟ್ರನಿಗೆ ಕ್ಷಿಪ್ರವೇವ ಮಹಾಭಾಗ ಗಾಂಧಾರೀಂ ಪ್ರಶಮಿಷಸಿ ಕುರುಡದೊರೆ ಹಾಗೂ ತನ್ನ ಕರ್ಮಕ್ಕೆ ತಾನು ಒಗ್ಗಿಕೊಂಡರು ಗಾಂಧಾರಿ ತನ್ನ ಮಕ್ಕಳ ದುಃಖವನ್ನು ಸುಲಭವಾಗಿ ಮರೆಯುವವಳಲ್ಲ ಅವಳನ್ನು ಸಮಾಧಾನಪಡಿಸಬೇಕು ಪಿತಾಮಹಶ್ಚ ಭಗವಾನ್ ವ್ಯಾಸ ತತ್ರ ಭವಿಷ್ಯತಿ ವ್ಯಾಸರು ಬಂದರೂ ಬರಬಹುದು ಆ ಜಾಗದಲ್ಲಿ ಸಮಾಧಾನ ಮಾಡುವುದಕ್ಕೆ ನಮಗೂ ಜೀವನದಲ್ಲಿ ಹೀಗೆ ಯಾರೊಬ್ಬರು ತುಂಬ ಹತ್ತಿರದ ಬಂಧುಗಳು ತೀರಿಕೊಂಡ್ರೆ ಉಳಿದವರನ್ನು ಸಮಾಧಾನ ಮಾಡುವುದಕ್ಕೆ ಏನಂತ ಹೇಳ್ತೀರಿ ಹೋಗಿ ಅಲ್ಲಿ ನೀವು ಹೋಗಿ ನಿಂತರೆ ಅವರು ಅಳು ಹೆಚ್ಚಾಗುತ್ತೆ ಬಂದರೆ ಬಂದು ಇನ್ನಷ್ಟು ಗೋಳಾಡಿಸಿದ್ರು ಅಂತಾರೆ ಬರದೇ ಇದ್ರೆ ಬರಲಿಲ್ಲ ದುಃಖ ವಿಚಾರಿಸಲಿಲ್ಲ ಅಂತಾರೆ ಸಾಂತನ ಮಾಡುವುದು ತುಂಬ ಕಷ್ಟದ ಕೆಲಸ ಅದಕ್ಕೋಸ್ಕರವಾಗಿ ಧರ್ಮರಾಜನ ಪ್ರೇರಣೆಯಿಂದ ಶ್ರೀಕೃಷ್ಣ ತನ್ನ ರಥವನ್ನು ಹತ್ತಿ ಹಸ್ತಿನಾಪುರಕ್ಕೆ ಹೋಗಿದ್ದಾನೆ ಅಲ್ಲಿ ಧೃತರಾಷ್ಟ್ರನ್ನ ಕಂಡಿದ್ದಾನೆ ವಾಸುದೇವಮಿದಂ ವಾಕ್ಯಂ ಧರ್ಮರಾಜೋಭ್ಯವಾಗತ ಘೋರೇಣ ತಪಸಾಯುಕ್ತ ತ್ರೈಲೋಕ್ಯಂ ವಿಷಾದಹೇತಿ ಆ ಧರ್ಮರಾಜನ ವಾಕ್ಯಗಳನ್ನೇ ಇನ್ನೂ ಅನುವಾದ ಮಾಡ್ತಿದ್ದಾರೆ ಗಾಂಧಾರಿ ಮಹಾತಪಸ್ವಿನಿ ಅವಳು ಕಣ್ಣು ಬಿಟ್ಟು ನೋಡಿದರೆ ಮೂರು ಲೋಕ ಸುಟ್ಟು ಬಿಡಬಹುದು ನೀನು ಹೋಗಿ ತತಸ್ತು ಇಟ್ಟು ಧೃತರಾಷ್ಟ್ರಂ ಅದಕ್ಕೋಸ್ಕರ ಹೋಗಿದ್ದಾನೆ ಪಾಪ ಕೃಷ್ಣ ಅಲ್ಲಿ ಹೋದ್ರೆ ಅಲ್ಲಿ ನಾಟಕ ಮಾಡ್ತಾನೆ ಕೃಷ್ಣ ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳುವುದಕ್ಕೋಸ್ಕರವಾಗಿ ಯಾರು ಹೇಳಿದರು ಕೃಷ್ಣ ಬಂದಿದ್ದಾನೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದ ಮುದುಕ ಕಾಲ ಶಬ್ದವನ್ನು ಕೇಳಿಯೇ ಓ ಕೃಷ್ಣ ಬಂದ್ಯಾ ಅಂತ ಮಾತನಾಡಿಸ್ಬೇಕು ಮಾತಾಡೋಕೆ ಬಾಯಿಲ್ಲ ಮುಸುಡಿ ಇಲ್ಲ ಕಣ್ಣು ಮೊದಲೇ ಇಲ್ಲ ಅಳ್ತಾ ಕೂತಿದ್ದಾನೆ ಕೃಷ್ಣನೇ ಹೋಗಿ ಪಾಣಿಮಾಲಂಬ್ಯ ರಾಜೇಂದ್ರ ಮಹಾರಾಜರೇ ನಿಮಗೆ ಈ ಸ್ಥಿತಿ ಬಂದುಬಿಡುತ್ತೆ ನೂರು ಮಕ್ಕಳನ್ನು ಕಳ್ಕೊಂಡ್ರ ಅಯ್ಯೋ ನಿಮ್ಮಂಥ ದುಃಖಗಳಿಲ್ವಲ್ಲ ಅಂತ ಧೃತರಾಷ್ಟ್ರ ಎರಡೂ ಕೈಗಳನ್ನು ಹಿಡ್ಕೊಂಡು ಸುಸ್ವರಂ ಪ್ರರುರೋಧ ಕೃಷ್ಣನೇ ಅಳೋದಕ್ಕೆ ಶುರು ಮಾಡಿಬಿಟ್ಟ ಕೃಷ್ಣನೇ ಕೊಲ್ಲಿಸಿದವನು ಕೃಷ್ಣನೇ ಅಳುವುದರಿಂದ ಏನಾಯಿತು ಧೃತರಾಷ್ಟ್ರನಿಗೆ ದುಃಖದ ರಿಲೀಫ್ ಸಿಕ್ಕಿತು ಓಹೋ ನನಗಿಂತ ಇವನಿಗೆ ಹೆಚ್ಚು ದುಃಖವಾಗಿದೆ ಎಂಬುದಾಗಿ ಅವನು ತಣ್ಣಗೆ ಮಾಡೋದಕ್ಕೆ ಇದು ಮೊದಲನೇ ಉಪಾಯ न तेऽस्ति अविदितं ವೃದ್ಧಸ್ಯ ತವ ಭಾರತ ಮುದುಕರೇ ಮಹಾರಾಜರೇ ಇದೆಲ್ಲ ಹೇಗೆ ನಡೀತು ಅಂತ ನಿಮಗೆ ಹೆಚ್ಚು ಚೆನ್ನಾಗಿ ಗೊತ್ತು ನಾನೇನು ಹೇಳೋದಿಲ್ಲ ನಾನೇ ಬಂದು ಸಭೆಯಲ್ಲಿ ಯಾಚಿತಸ್ತ್ವಂ ಶಮಂ ನಿತ್ಯಂ ನ ಚ ತತ್ಕೃತವಾನಸಿ ಸಮಾಧಾನ ಮಾಡುವುದು ಶಾಸ್ತ್ರೀಯವಾಗಿರಬೇಕು ನಾನೇ ಸ್ವಯಂ ಬಂದು ನಿಮ್ಮ ಸಭೆಯಲ್ಲಿ ಪಾಂಡವ ರಾಜ್ಯ ಕೊಟ್ಟುಬಿಡಿ ಅಂತ ಹೇಳಿದೆ ಕೊಡದೇ ಇದ್ರೆ ಹೀಗಾಗತ್ತೆ ಅಂತ ಆಗಲೇ ಹೇಳಿದ್ದೆ ಅದನ್ನೇ ವಿದುರ ಹೇಳಿದ್ದ ಅದನ್ನೇ ಪರಶುರಾಮರು ಹೇಳಿದರು ಅದನ್ನೇ ವೇದವ್ಯಾಸರು ಹೇಳಿದರು ಯಾರು ಹೇಳಿಯೂ ನೀವು ಕೇಳಲಿಲ್ಲ ಆದ್ದರಿಂದ ಮಾಚದೋಷಾನ್ ಮಹಾಪ್ರಾಜ್ಞಾ ಪಾಂಡವೇಶು ನಿವೇಶಯ ಪಾಂಡವರನ್ನು ದೂರಬೇಡಿ ಅಲ್ಪೋಪಿ ಅತಿಕ್ರಮ ಹೋನಾಸ್ತಿ ಪಾಂಡವರು ಸ್ವಲ್ಪವೂ ಧರ್ಮಾತಿಕ್ರಮಣವನ್ನು ಮಾಡಿಲ್ಲ ಏನಮ್ಮ ಏನಂತೀಯ ಗಾಂಧಾರಿ ನೀನು ಮಕ್ಕಳನ್ನು ಹಡಿದಿದ್ದುಂಟು ಆ ತ್ವಾಂ ಕುರು ಶ್ರೇಷ್ಠ ಮಾಚ ಶೋಕೆ ಈಗ ಶೋಕ ಪಡುವ ಕಾಲವಲ್ಲ ಏನು ಮಾತಾಡಿಲ್ಲ ಧೃತರಾಷ್ಟ್ರ ಕೃಷ್ಣನೇ ಹೇಳಿಬಿಟ್ಟ ಈಗ ಉಳಿದಿದ್ದು ಒಂದೇ ಕೆಲಸ ನಿಮಗೆ ಅದನ್ನಾದರೂ ಸರಿಯಾಗಿ ಮಾಡಿ ನೀನಾಗೆ ಧರ್ಮರಾಜನಿಗೆ ಹೇಳಿ ಕಳುಹಿಸಿ ಅವನನ್ನು ಕರೆಸಿ ಅವನಿಗೆ ಸಾಂತನದ ಮಾತುಗಳನ್ನು ಹೇಳಬೇಕು ನೀವಿಗಿಂತ ಹೆಚ್ಚಾಗಿ ಅವನು ನಡ್ತಾ ಕೂತಿದ್ದಾನೆ ಮಗು ಧರ್ಮರಾಜ ಏನೂ ಆಗಿ ಹೋಯ್ತಪ್ಪ ನನ್ನ ತಪ್ಪು ನನ್ನ ಮಕ್ಕಳೆಲ್ಲ ಹೋದರು ನೀವು ಉಳಿದಿದ್ದೀರಿ ಇವರು ಪಾಂಡವರು ನೀವೇ ನನ್ನ ಮಕ್ಕಳು ಅಂತ ತಿಳ್ಕೊಳ್ತೇನೆ ಈ ಊರು ರಾಜ್ಯ ಕೋಶ ಬೊಕ್ಕಸ ಎಲ್ಲ ಇನ್ಮೇಲೆ ನಿಮ್ಮದು ನೀವು ಚೆನ್ನಾಗಿ ಧರ್ಮದಿಂದ ರಾಜ್ಯ ಪರಿಪಾಲಿಸಿ ಅಂತ ನೀವೇ ಪಾಂಡವರನ್ನು ಸಮಾಧಾನ ಮಾಡಿ ರಾಜ್ಯವನ್ನು ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ ಮಾಡುವುದು ಅಧಿಕಾರ ಹಸ್ತಾಂತರ ಆಗುವುದರಲ್ಲೇ ಮಹಾಭಾರತ ಯಾವಾಗಲೂ ವಚನ ಭ್ರಷ್ಟ ಬರುವುದು ಇಲ್ಲಿಯೇ ಕೊಟ್ಟ ಮಾತನ್ನು ನಡೆಸಿಕೊಳ್ಳುವುದು ಇಲ್ಲಿಯೇ ಆದ್ದರಿಂದ ನೀನು ಕರೆಸಬೇಕು ಮತ್ತು ಉಳಿದವರಿಗೆ ಹೇಳಿ ಕಳಿಸು ಉಳಿದವರು ಯಾರು ಬದುಕಿದ್ದಾರೆ ನಿಮ್ಮ ಕಡೆ ಅವರೆಲ್ಲರೂ ಯುಧಿಷ್ಠರನಿಗೆ ಅಧೀನವಾಗಿರಬೇಕು ಅಂತ ಕೃಷ್ಣ ಒಂದು ರೀತಿಯಲ್ಲಿ ಹೇಳಿ ಕಳಿಸಿದ ಈ ಕಥೆ ಒಂದು ಮುಖವಾಯಿತು ಈಗ ನೀವು ನಾವು ಇನ್ನೊಂದು ಮುಖಕ್ಕೆ ಹೋಗ್ತಾ ಇದ್ದೇವೆ ಯಾವ ಮುಖ ಅದು ದುರ್ಯೋಧನ ಇನ್ನೂ ಸತ್ತಿಲ್ಲ ಬಿದ್ದಿದ್ದಾನೆ ಎರಡು ತೊಡೆಗಳನ್ನು ತೋಳುಗಳು ತಿಂದು ಹಾಕಿವೆ ವೈಶಂಪಾಯನ ಸರೋವರದಲ್ಲಿ ಹೊಕ್ಕಿದ್ದವನು ಕೃಪಾಚಾರ್ಯನಿಗೆ ಅಶ್ವತ್ಥಾಮನಿಗೆ ಕೃತವರ್ಮನಿಗೆ ಹೇಳಿದ್ದ ಇವತ್ತು ಪಟ್ಟಿದ್ದೇನೆ ನಾಳೆ ಬೆಳಿಗ್ಗೆ ಬನ್ನಿ ಎಲ್ಲರೂ ಸೇರಿ ಪಾಂಡವರನ್ನು ಸೋಲಿಸೋಣ ಅಂತ ಹೇಳಿ ಒಳಗೆ ಅಡಗಿದ್ದ ಅಷ್ಟರಲ್ಲಿ ಪಾಂಡವರು ಬಂದು ಅವನನ್ನು ಎಬ್ಬಿಸಿ ಹೊರಗೆ ದೊಡ್ಡ ಯುದ್ಧ ನಡೆದು ಗದಾ ಯುದ್ಧದಲ್ಲಿ ಸತ್ತು ಬಿದ್ದಿದ್ದೆ ಇದೇನು ಗೊತ್ತಿಲ್ಲ ಕೃಪಾಚಾರ್ಯನಿಗೆ ವಾರ್ತಿಕೈ ಸ್ವಸ್ವರುಭ್ಯ ಸಂದೇಶ ಈ ಕಡೆಯಲ್ಲಿ ಅವರೆಲ್ಲ ಬಂದು ನೋಡ್ತಾರೆ ಯುದ್ಧಭೂಮಿ ಬೇರೆ ರೀತಿಯಾಗಿದೆ ದುರ್ಯೋಧನ ಹೆಣ ಕೆಳಗೆ ಬಿದ್ದಿದೆ ಅಶ್ವತ್ಥಾಮ ಕೃಪಶ್ಚೈವ ಕೃತವರ್ಮ ಚ ಸಾತ್ವತಃ ತ್ವರಿತ ಜವನೈರಶ್ವೈ ಆಯೋಧನಮುಪಾಗವನ್ನೇ ದುರ್ಯೋಧನ ಜೊತೆಯಲ್ಲಿ ಮಾತಾಡಬೇಕು ಅಂತ ಬರ್ತಾರೆ ಹೆಣ ಬಿದ್ದಿದೆ ಗೊರಗೊರ ಅಂತ ಇದೆ ಯಾರು ಹೆಣ ಅಂತ ನೋಡಿದರು ಆಮೇಲೆ ಹತ್ತಿರ ಬಂದು ಅಶ್ವತ್ಥ ಮಾಡ್ತಾ ಇದ್ದಾನೆ ಈದೃಶೋ ಲೋಕಧರ್ಮೋಯಂ ಧಾತ್ರ ನಿರ್ದಿಷ್ಟ ಉಚ್ಚತೆ ದುರ್ಯೋಧನೇ ಸಮಾಧಾನ ಮಾಡ್ತಾರೆ ಆ ಮೂವರನ್ನು ನೀವು ನನ್ನ ಮಿತ್ರರು ನಿನ್ನೆಯೇ ನೀವು ನನಗೆ ಹೊರಗೆ ಬಾ ಯುದ್ಧ ಮಾಡೋಣ ಅಂದರೆ ನಿಮ್ಮ ಮಾತನ್ನ ಕೇಳಲಿಲ್ಲ ನೀರಲ್ಲಿ ಉಳ್ಕೊಂಡೆ ಅದು ದೇವರು ಹೀಗೆ ಬರೆದಿದ್ದ ನನ್ನ ಹಣೆಯಲ್ಲಿ ಸೋಯಂ ಮಾಂ ಸಮನುಪ್ರಾಪ್ತ ಪ್ರತ್ಯಕ್ಷ ನೀವೆಲ್ಲರೂ ಎಷ್ಟು ಮಾಡಿದರೂ ನನ್ನ ವಿಧಿಯಂತಾಯಿತು ಪೃಥಿವೀಂ ಪಾಲಯಿತ್ವಾಹಂ ಏತಾಂ ನಿಷ್ಠಾಂ ಭಾಗತಃ ದಿಷ್ಟ್ಯಾನಾಹಂ ಪರಾವೃತ ನನ್ನ ಹಠದಿಂದ ನಾನು ಹಿಂದೆ ಎಷ್ಟೂ ಸರಿಯಿಲ್ಲ ಯುದ್ಧೇ ಕಸ್ಯಾಂಚಿದಾಪದಿ ಯುದ್ಧಕ್ಕೆ ನಾನು ಹೆದರಿಕೊಂಡೆ ಅಂತ ಯಾರೂ ಹೇಳಲಿಲ್ಲ ದಿಷ್ಟ್ಯಾಹಂ ನಿಹತ ಪಾಪೈ ಛಲೇನೈವ ವಿಶೇಷತಃ ಮೋಸದಿಂದ ಪಾಂಡವರು ನನ್ನನ್ನು ಕೊಂದರು ಎಂಬುದು ಲೋಕದಲ್ಲಿ ಎಲ್ಲ ಕಡೆ ಹರಡುತ್ತೆ ಹೊರತು ಪಾಂಡವರಿಗೆ ಕೆಟ್ಟ ಹೆಸರು ನನಗಲ್ಲ ಅಂತ ಇನ್ನು ಸಮಾಧಾನ ಹೇಳ್ಕೊಳ್ತಾ ಇದ್ದಾನೆ ದುರ್ಯೋಧನ ಅವರಿಗೆಲ್ಲ ಕೃತಜ್ಞತೆಯನ್ನು ಹೇಳಿ ನೀವೆಲ್ಲ ಸ್ನೇಹಿತರೇನು ಮಾಡಬೇಕು ಅದನ್ನೆಲ್ಲ ಮಾಡಿದಿರಿ ಅದ್ಯಾಂ ಸರ್ವಪಾಂಚಾಲಾನ್ ವಾಸುದೇವಸ್ಯ ಪಶ್ಯತಃ ಆಗ ಅಶ್ವತ್ಥಾಮ ಮೇಲೆ ಕೆದ್ದ ಏನೋ ಇದು ದುರ್ಯೋಧನ ನನ್ನ ಕಣ್ಣೆದ್ರಿಗೆ ನೀನು ಹೀಗೆ ಹೋಗೋದೇನೋ ನನ್ನ ತಂದೆಯನ್ನು ಪಾಂಡವರು ಮೊಸರಿಂದ ಕೊಂದ ಸೇಡು ತೀರಿಸ್ಕೊಂಡಿಲ್ಲ ನಾನು ಮಾಡಿದ ಯಜ್ಞ ಯಾಗ ಏನಾದ್ರೂ ಇದ್ರೆ ಅದರಲ್ಲದರ ಮೇಲೆ ಆಣೆ ಇಟ್ಟು ಹೇಳ್ತೇನೆ ಕೇಳು ಎಲ್ಲ ಪಾಂಚಾಲರನ್ನ ನಾನೊಬ್ಬನೇ ಕಂದು ಕೊಂದು ಬಿಡ್ತೇನೆ ಬೇಕಾದರೆ ನನಗೆ ಯಾವ ನಿಯಮಗಳು ಕಟ್ಟುಪಾಡು ಇಲ್ಲ ನಿನಗೆ ಮನಸ್ಸಿಗೆ ಪ್ರೀತಿ ಉಂಟಾಗುವ ಹಾಗಿದ್ರೆ ಮನಸ್ಸ ಪ್ರೀತಿ ಜನನಂ ಏನು ಬೇಕು ಹೇಳು ಮಾಡಿಕೊಡ್ತೇನೆ ಅದಕ್ಕೆ ದುರ್ಯೋಧನ ಹೇಳ್ತಾನೆ ಕೃಪಾಚಾರ್ಯನಿಗೆ ಆಚಾರ್ಯ ಶೀಘ್ರಂ ಕಲಶಂ ಜಲಪೂರ್ಣಂ ಸಮಾನಯ ಬಹಳ ಆಶ್ಚರ್ಯವಾಗುತ್ತೆ ಆಚಾರ್ಯರೇ ಕೃಪಾಚಾರ್ಯರೇ ಯುದ್ಧ ಮುಗಿದಿದೆ ಅಂತ ತಿಳ್ಕೊಂಡಿದ್ದಾರೆ ಪಾಂಡವರು ಉತ್ಸವಾಚರಣೆ ಮಾಡ್ತಿದ್ದಾರೆ ಯುದ್ಧ ಮುಗುದಿಲ್ಲ ಯಾಕೆ ನಾನು ಇನ್ನೂ ಬದುಕಿದ್ದೇನೆ ಎಲ್ಲಿ ಸರೋವರಕ್ಕೆ ಹೋಗಿ ಒಂದು ಚೊಮ್ಮ ನೀರು ತೊಗೊಂಬನ್ನಿ ಅಂತ ಹೇಳಿ ನೀರನ್ನು ತರಿಸಿ ಅಶ್ವತ್ಥಾಮನ ತಲೆ ಮೇಲೆ ಕೈಯಲ್ಲಿ ಮುಟ್ಟಿದ ಶಾಸ್ತ್ರವನ್ನು ಮಾಡಿ ಹೊಯಿಸಿ ಇನ್ಮೇಲೆ ನನ್ನ ಸೈನ್ಯಕ್ಕೆ ನೀನೇ ಸೇನಾಧಿಪತಿ ಎಂಬುದಾಗಿ ಅಶ್ವತ್ಥಾಮನಿಗೆ ಸೇನಾಪತಿ ಪಟ್ಟವನ್ನು ಕಟ್ತಾನೆ ಸೇನೆಯೇ ಇಲ್ಲ ಸೇನಾಧಿಪತಿ ರಾಜ್ಯವೇ ಇಲ್ಲ ದೊರೆ ಆಗಿದೆ ನೋಡ್ರಿ ಇದು ಆ ಹಠ ನನಗೇನು ಬೇಕು ಅಂದರೆ ಇನ್ನೂ ಯುದ್ಧ ಇದೆ ಯುದ್ಧ ಮುಂದುವರಿಸಿ ಸೇನಾಪತಿ ಪಟ್ಟವನ್ನು ಕೊಟ್ಟಿದ್ದೇನೆಯಿಂದ ಭ್ರಷ್ಟ ಅಶ್ವತ್ಥಾಮ ಅದನ್ನು ಒಪ್ಪಿಕೊಳ್ತಾನೆ ಮಮಾಜ್ಞೆಯ ದ್ವಿಜಶ್ರೇಷ್ಠ ದ್ರೋಣಪುತ್ರೋ ವಿಷಿಚ್ಯತಾಂ ನನ್ನ ಅಪ್ಪಣೆ ಅಪ್ಪಣೆ ಕೊಡೋಕೆ ಅವನು ಯಾರು ಪಾಲಿಸೋದಕ್ಕೆ ಇವರು ಯಾರು ಸತ್ತು ಬಿದ್ದಿದ್ದಾನೆ ಅಲ್ಲಿ ಹೋಗಿ ಸಮಾಧಾನ ಮಾಡಿಸಿದ್ದಾರೆ ಪಾಂಡವರು ಇವರ ಅಪ್ಪನಿಗೆ ಸೈನಾಪತ್ಯೇನ ಭದ್ರಂತೆ ಮಮ ಛೇದಿಚ್ಛಸಿ ಪ್ರಿಯಂ ನನಗೆ ಅತ್ಯಂತ ಪ್ರಿಯವಾದದ್ದೇನು ಯುದ್ಧವನ್ನು ಮುಂದುವರಿಸು ಸೇನಾಪತಿಯಾಗು ದ್ರೋಣಿಂ ರಾಜ್ಞೋ ನಿಯೋಗೇನ ಸೇನಾಪತ್ಯಭ್ಯಷೇಚೇತಿ ಹದಿನೆಂಟೈದು ದಿವಸ ಯುದ್ಧ ಇನ್ನು ಹತ್ತೊಂಬತ್ತಕ್ಕೆ ಸೇನಾಧಿಪತಿಯಲ್ಲಿ ದುರ್ಯೋಧನೆ ಪಿ ರಾಜೇಂದ್ರ ಶೋಣಿತೇನ ಪರಿಪ್ಲುತಃ ಸೇನಾಪತಿ ಪಟ್ಟವನ್ನು ಕಟ್ಟಿದ್ದೇನೆ ಮುಂದೆ ಏನು ಮಾಡಬೇಕು ಮಾಡು ಅಂತ ಹೇಳಲಾಗಿ ಇವರು ಮೂವರಿಗೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ ಸೌತ್ಯಕ ಪರ್ವಕ್ಕೆ ಹೋಗ್ತಾ ಇದ್ದೇವೆ ಅಷ್ಟಲ್ಲಿ ಬಂದು ಆಶ್ಚರ್ಯವಾಯಿತು ಹೊಸ ಸೇನಾಧಿಪತಿ ಅಶ್ವತ್ಥಾಮ ಕೃಪಾ ಮತ್ತು ಕೃತವರ್ಮ ಇವರೊಂದು ಮರದ ಕೆಳಗಡೆ ಕೂತಿದ್ರು ದೊಡ್ಡ ಆಲದ ಮರ ಏನು ಮಾಡಬೇಕಂತ ತೋರಲಿಲ್ಲ ಅವರಿಗೆ ಮರದ ಮೇಲುಗಡೆ ಒಂದು ಕಾಗೆ ಗೂಡನ್ನು ಕಟ್ಟಿತ್ತು ಆ ಗೂಡಿನಲ್ಲಿ ಒಂದು ಗೂಗೆ ಬಂದು ರಾತ್ರಿ ಕಾಗೆ ಮರಿಗಳನ್ನು ಕೊಕ್ಕಿ ಕೊಕ್ಕಿ ಕೊಕ್ಕಿ ಸಾಯಿಸ್ತಾ ಇತ್ತು ಅದನ್ನು ನೋಡಿದ ಅಶ್ವತ್ಥಾಮ ಏನೋ ಶಬ್ದವಾಗ್ತಾ ಇದೆಯಲ್ಲ ಅದು ಮರ ಹತ್ತಿ ನೋಡ್ತಾನೆ ಮೊಟ್ಟೆ ಒಡೆದಿದೆ ಕಾಗೆ ಮರಿಗಳು ಹೊರಗೆ ಬರ್ತಾ ಇವೆ ಗೂಗೆ ಅದನ್ನು ಕೊಕ್ಕಿ ಕೊಕ್ಕಿ ತಿನ್ನುತ್ತಾ ಇರೋದನ್ನು ನೋಡಿ ಅವನಿಗೊಂದು ತಲೆಗೆ ಬಂತು ಅರ್ಧರಾತ್ರಿಯಲ್ಲಿ ಒಂದು ಗೂಗೆ ಶನ್ನ ಶತ್ರುಗಳನ್ನು ಹೀಗೆ ಸಂಹಾರ ಮಾಡಬಹುದಾದರೆ ನಾನು ಯಾಕೆ ಹೀಗೆ ಮಾಡಬಾರ್ದು ಪಾಂಡವ ಸೇನೆಯಲ್ಲಿ ನಿದ್ರಯಾಚ ಪರೀತಾಂಗ ನಿಷೇಧು ಧರಣಿ ತಲೆ ಶ್ರಮೇಣ ಸುದೃಢಂ ಯುಕ್ತ ವಿವಕ್ಷ ದಿಕ್ಷತಾ ವಿವಿಧೈಶ್ವರೈ ಇದು ಹತ್ತೊಂಬತ್ತನೇ ದಿವಸದ ರಾತ್ರಿ ಹೀಗಾಯಿತು ಹತ್ತೊಂಬತ್ತನೇ ದಿವಸ ಬೆಳಗ್ಗೆ ದುರ್ಯೋಧನ ಹೆಣವನ್ನು ನೋಡಿದ್ದಾರೆ ಈ ಮೂವರು ಏನು ಮಾಡಬೇಕು ಸೈನಾಧಿಪತಿ ಮಾಡಿಬಿಟ್ಟ ಏನಾದರೂ ಮಾಡು ಅಂತ ಹೇಳಿದ ಯುದ್ಧ ಮಾಡುವುದಕ್ಕೆ ಸೈನ್ಯ ಇಲ್ಲ ಇವನೇನು ಮಾಡಿದ ರಾತ್ರಿ ತನಕ ಅಲ್ಲೇ ಕೂತಿದ್ದಾರೆ ಮರದ ಕೆಳಗಡೆ ಒಂದು ಕಡೆ ನಿದ್ರೆ ಒಂದು ಕಡೆ ಹಸಿವು ಸರ್ವಸ್ವ ಜಗತೋ ಧಾತ್ರಿ ಶರ್ವರಿ ಸಮಪದ್ಯತ ಎಲ್ಲರ ತಾಯಿಯಾದ ರಾತ್ರಿ ಹರಿವಿದೆ ಆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಮೇಲೆ ನೋಡ್ತಾರೆ ಶ್ರಮೇಣ ಸುದೃಢಂ ಯುಕ್ತ ವೀಕ್ಷತ ವಿವಿಧೈಶ್ವರೈ ತಥೋ ನಿದ್ರಾವಶಂ ಪ್ರಾಪ್ತವು ಕೃಪಭೋಜವು ಮಹಾರಥವು ಕೃಪಾಚಾರ್ಯನು ಕೃತವರ್ಮನು ಸ್ವಲ್ಪ ತೂಕುಡಿಸ್ತಾ ಇದ್ದಾರೆ ಅಶ್ವತ್ಥಾಮನ ಕಣ್ಣಿಗೆ ಈ ಗೂಗೆ ಮಾಡಿದ ಕೆಲಸ ಅರ್ಥವಾಯಿತು ಅಪಶ್ಯತ ಮಹಾಬಾಹು ನ್ಯಗ್ರೋಧಂ ವಾಯಸೈರ್ಯುತಂ ಎಷ್ಟಕ್ಕಾಗಿ ದ್ವಾ ಮರದ ಮೇಲೆ ತತ್ರ ಕಾಕ ಸಹಸ್ರಾಣಿ ತಾಂ ನಿಶಾಂ ಪರ್ಯ ಪರಿಣಾಮಯನ್ನೇ ಒಂದು ಸಾವಿರ ಕಾಗಗಳಿರಬಹುದು ರಾತ್ರಿ ಹೊತ್ತು ಕಾಗೆಯೂ ನಿದ್ದೆ ಮಾಡುತ್ತೆ ಸುಖಂ ಸ್ವಪಂತಿ ಕೌರವ್ಯ ಪೃಥಕಿ ಪೃಥಕಿ ಉಪಾಶ್ರಯ ಬೇರೆ ಬೇರೆ ಕಡೆ ನಿದ್ದೆ ಮಾಡ್ತಾ ಇವೆ ಸುಪ್ತೇಶು ತೇಷು ಕಾಕೇಶು ವಿಶ್ರದ್ಧೇಶು ಸಮಂತತಃ ಸೋಪಶತ್ ಸಾಯಾಂತಂ ಉಲೂಕಂ ಘೋರ ದರ್ಶನಂ ಉಲೂಕ ಅಂದ್ರೆ ಗೂಬೆ ಸಾವಿರ ಕಾಗ್ಯಗಳು ಮಲಗಿವೆ ಒಂದು ಗೂಬೆ ಹೊಕ್ಕು ಮಹಾಸ್ವರಂ ಮಹಾಕಾಯಂ ಹರ್ಯಕ್ಷಂ ಬೊಬ್ರು ಪಿಂಗಳಂ ದೊಡ್ಡ ಆಕಾರದ ಗೂಬೆ ದೊಡ್ಡ ಧ್ವನಿ ಇತ್ತು ಮಹಾಕಾಯವಿತ್ತು ಭಯಂಕರವಾದ ಗುಂಡು ಕಣ್ಣುಗಳು ಬೊಬ್ರು ಪಿಂಗಳಂ ಕಂದು ಬಣ್ಣದ ಗೂಬೆ ಸುಪ್ತಾಂಜಘಾನ ಸುಬಹೋ ನ್ವಾಯಸಾನ್ವಾಯಸಾಂತಕಃ ವಯಸ್ಸನ್ನು ಮುಕ್ತಾಯ ಮಾಡಿ ಯಮನಂತೆ ಚರಣಾಂಶೈವ ಕೇಶಾಂಶಿತಿ ಬಭಂಜ ಚರಣಾಯುಧ ಕಾಲಿನಿಂದ ಕೊಕ್ಕಿಂದ ಹರಿದು ಹರಿದು ತಿಂತಾ ಇದೆ ತದ್ದೃಷ್ಟ ಸೋಬಧಂ ಕರ್ಮ ಕೌಶಿಕೇನ ಕೃತ ನಿಶಿ ಸಂಸ್ಕೃತದಲ್ಲಿ ಕೌಶಿಕ ಅಂದರು ಗೂಬೆ ಉಲೂಕ ಗೂಬೆ ಆ ಗೂಬೆ ಮಾಡಿದ್ದನ್ನು ನೋಡಿ ತದ್ಭಾವಕೃತ ಸಂಕಲ್ಪ ಒಬ್ಬರು ಒಂದು ಕೆಟ್ಟದ್ದನ್ನು ಮಾಡ್ತಾರೆ ದುಷ್ಟನಿಗೆ ಅದು ಪ್ರೇರಣೆಯಾಗುತ್ತೆ ಯಾವನೋ ಒಂದು ಸಿನಿಮಾದಲ್ಲಿ ನೋಡ್ತಾನೆ ಒಬ್ಬ ಕಳ್ಳ ಮನೆ ಒಡೆಯೋದು ಹೇಗೆ ತಲೆ ಒಡೆಯೋದು ಹೇಗೆ ಸ್ತ್ರೀರಮಾನ ಕೆಡಿಸೋದು ಹೇಗೆ ಅಂಥದೇ ಒಂದು ಸೂಕ್ತವಾದ ಕೆಟ್ಟ ಬಯಕೆ ಇದ್ದ ಒಬ್ಬ ಹುಡುಗನಿಗೆ ಅದೇ ಪ್ರೇರಣೆ ಕೊಡುವಂತೆ ಇಲ್ಲಿ ಕಾಗೆ ಗೂಡಿಗೆ ಗೂಬೆ ಹೊಕ್ಕು ಮಾಡಿದ್ದನ್ನು ನೋಡಿ ಅಶ್ವತ್ಥಾಮನಿಗೆ ಸೈನ್ಯ ಇಲ್ಲದೇ ಇದ್ರೆ ಏನಾಯಿತು ಪಾಂಡವ ಶಿಬಿರವನ್ನು ಹೊಕ್ಕು ನಾನು ಹೀಗೆ ಮಾಡ್ಬೋದಲ್ಲ ಅಂಥೇಳಿ ಭಯಂಕರವಾದ ಯೋಚನೆ ಉಂಟಾಯಿತು ಶತ್ರುಣಾಂ ಕ್ಷಪ್ ಇದು ಉಪದೇಶ ಕೃತೋನೇನ ಇದು ಉಪದೇಶವಂತೆ ಗೂಬೆ ಉಪದೇಶ ಕೊಟ್ಟಿದ್ದಂತೆ ಅಶ್ವತ್ಥಾಮನಿಗೇನು ಹೀಗೆ ಮಾಡುವಂತ ಅವನು ಮನಸ್ಸಿನ ಭಾವನೆ ಅದು ಶತ್ರುಣಾಂ ಕ್ಷಪಣೆ ಯುಕ್ತ ಪ್ರಾಪ್ತ ಕಾಲಶ್ಚಮೇ ಮತಃ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದವನಿಗೆ ಒಂದು ಗೂಬೆ ದಿಕ್ಕನ್ನು ತೋರಿಸು ಎಂಬುದಾಗಿ ಪತಂಗಾಗ್ನಿ ಸಮಾಮೃತ್ಯಂ ಇವತ್ತು ಅಗ್ನಿಯಂತೆಯೂ ಪತಂಗದಂತೆಯೂ ನಾನು ಕೆಲಸವನ್ನು ಮಾಡ್ತೇನೆ ಛದ್ಮನಾಚ ಭವೇತ್ ಸಿದ್ಧಿ ವಂಚನೆಯಿಂದಲೂ ಸಿದ್ಧಿ ಉಂಟು ಯಾಕೆ ಈ ಪಾಂಡವರು ಮಹಾವಂಚಕರು ನಮ್ಮ ತಂದೆಯನ್ನು ಮೋಸದಿಂದ ಕೊಂದಿದ್ದಾರೆ ಇವರಿಗಿದೆ ಸರಿಯಾದ ಮದ್ದು ಈಗ ಪಾಂಡವರು ಮಲಗಿರ್ತಾರೆ ಶಿಬಿರದಲ್ಲಿ ಪರಿಶ್ರಾಂತೆ ವಿಧೀರ್ಣೇವ ಭುಂಜಾನೇವ ಪ್ರಸ್ಥಾನೇ ಮಾ ಪ್ರವೇಶೇವಾ ಪ್ರಹರ್ತವ್ಯಂ ರಿಪೋರ್ಬಲಂ ಕಣಿಕ ನೀತಿ ಇದು ದಣಿದದ್ದವನ್ನು ಶತ್ರುವನ್ನು ಬಿಡಬಾರದು ಪರಿಶ್ರ ಅಂತೆ ವಿಧೀರ್ಣೆ ಸೈನ್ಯ ಕಳ್ಕೊಂಡವನನ್ನು ಭುಂಜಾನೆ ಊಟ ಮಾಡ್ತಾ ಇದ್ದವನನ್ನು ಕೊಲ್ಲಬೇಕು ಪ್ರಸ್ಥಾನೆ ಹೊರಗೆ ಹೊರಟವನನ್ನು ಪ್ರವೇಶೆ ಮನೆಯೊಳಗೆ ಪ್ರವೇಶ ಮಾಡುವವನನ್ನು ಸಂದರ್ಭ ಆ ಸಂದರ್ಭ ನೋಡಿದೆ ಶತ್ರುವನ್ನು ಯಾವ ಸಂದರ್ಭ ಅಂದ್ರೆ ಅಲ್ಲೇ ಕೊಲ್ಲಬೇಕು ಅವನು ಟಾಯ್ಲೆಟ್ಗೆ ಹೋಗಿದ್ರು ಕೊಲ್ಲಬೇಕು ಬಸ್ ಹತ್ತಿದ್ರು ಕೊಲ್ಲಬೇಕು ಮಲಗಿದ್ರೂ ಕೊಲ್ಲಬೇಕು ನಿದ್ರಾರ್ಥಂ ಅರ್ಧರಾತ್ರಿ ಚ ನಷ್ಟಪ್ರಾಣಾಯಕಂ ಅರ್ಧ ಪ್ರಾಣ ಹೋಗಿರುತ್ತೆ ಅವರಿಗೆ ನಿದ್ದೆಯಲ್ಲಿ ಆದ್ರ ಸುಪ್ತವು ಪ್ರಾಬೋಧಯತ್ತೌತು ಮಾತುರಂ ಭೋಜಮೇವಚ ತನ್ನ ಸೋದರ ಮಾವ ಕೃಪಾಚಾರ್ಯನನ್ನು ಭೋಜರಾಜ ಭೋಜ ಕುಳದಾದರೆ ಯಾದವ ಶ್ರೇಷ್ಠನಾದ ಕೃತವರ್ಮನನ್ನು ಎಬ್ಬಿಸಿದ ಅಶ್ವತ್ಥಾಮ ಅರ್ಧರಾತ್ರಿಯಲ್ಲಿ ಯಾಕಪ್ಪ ಅಂದ್ರೆ ಅವರು ಇಲ್ಲ ಒಂದು ಯೋಚನೆ ಬಂದಿದೆ ನಮ್ಗೆ ಹೇಗಿದ್ದರೂ ಸೈನ್ಯ ಇಲ್ಲ ಈ ದುರ್ಯೋಧನ ನನ್ನನ್ನು ನಂಬಿದ್ದಾನೆ ಋಣ ತೀರಿಸಿಲ್ಲ ನನಗೆ ಪಟ್ಟಾಭಿಷೇಕ ಮಾಡಿದ್ದಾನೆ ಈ ಮರದ ಮೇಲೆ ಒಂದು ಗೂಬೆ ಮಾಡೋ ಕೆಲಸ ನೋಡಿ ಅವರೆಲ್ಲ ನೋಡಿದ್ರು ಸರಿ ಏನು ಮಾಡಬೇಕು ನಾನು ಹೀಗೆ ಮಾಡ್ತೇನೆ ಎಲ್ಲೋ ಗೂಬೆ ಅಂತೇಳಿ ಮಾತಾಡ್ತಾ ಇದೆಯಲ್ಲೋ ಅರ್ಧರಾತ್ರಿಯಲ್ಲಿ ಮಾಡುವುದುಂಟೆ ಬೇಕಾದರೆ ಬೆಳಗ್ಗೆ ಆದ ಕೂಡಲೇ ಪಾಂಡವ್ರ ಮೇಲೆ ಮೂರೂ ಜನ ಸೇರಿ ಯುದ್ಧವನ್ನು ಮಾಡೋಣ ಅದು ಬಿಟ್ಟು ಈಗ ಮಾಡ್ತಕ್ಕದ್ದಲ್ಲ ಮಮ ಪಿತುವಚ ಕಿಂಚಿತಿ ಶೃಣುಷ್ವಾದ್ಯ ಮಹಾಭುಜ ಆಬದ್ಧ ಮಾನುಷ ಸರ್ವೇ ನಿಬದ್ಧ ಕರ್ಮಣೋರ್ದಯೋ ನೋಡಯ್ಯ ಯುದ್ಧವೇ ಮುಗಿದೋಯ್ತು ನೀ ಸೇನಾಧಿಪತಿ ಅಂತೀಯ ಅವನಿಗೂ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ಮನುಷ್ಯರನ್ನು ಕಟ್ಟಿ ಹಾಕಿರುವುದು ಎರಡೇ ಶಕ್ತಿಗಳು ದೈವೇ ಪುರುಷಕಾರೇಚ ಒಂದು ದೈವ ಕಟ್ಟಿ ಹಾಕುತ್ತೆ ಒಂದು ಮನುಷ್ಯ ಪ್ರಯತ್ನ ಕಟ್ಟಿ ಹಾಕುತ್ತೆ ಮನುಷ್ಯ ಪ್ರಯತ್ನ ಬರುವುದು ಕರ್ಮ ದೈವದಿಂದ ಬರುವುದು ನಿಗ್ರಹ ಪರ್ಜನ್ಯ ಪರ್ವತೆ ಕಿನ್ನು ಸಾಧಯತೆ ಫಲಂ ಮಳೆ ಬೆಟ್ಟದ ಮೇಲೆ ಬೀಳುತ್ತೆ ಬೆಟ್ಟದ ಮೇಲೆ ಮಳೆ ಹಾಕಿ ಪರ್ಜನ್ಯನಿಗಾಗಬೇಕಾದ್ದೇನು ನಿದ್ರೆ ಮಾಡ್ತಾ ಇರುವ ಪಾಂಡವರನ್ನು ನೀ ಕೊಂದ್ರೆ ಏನು ಪ್ರಯೋಜನವಾಗುತ್ತೆ ನಾವು ಕೌರವರ ಪಕ್ಷದವರೇನಲ್ಲ ನಾವು ತಟಸ್ಥರು ನೋಡು ನಿಮ್ಮ ತಂದೆ ಕೆಲಸ ಆಗಿ ಹೋಯಿತು ಒಂದು ಕೆಲಸ ಮಾಡೋಣ ಊರಿಗೆ ಹೋಗಿ ಉಪಪೃಚ್ಛಾಮಹೇ ಗತ್ವ ವಿದುರಂಚ ಮಹಾಮತಿಂ ವಿದುರ್ನನ್ನು ಹೋಗಿ ಕೇಳೋಣ ಕೃತೆ ಪುರುಷ ಕಾರೇತು ಕಾರ್ಯಂ ನ ಸಿದ್ಧತಿ ಹಿಂದಾಗಿದ್ದಾಗಿ ಹೋಯಿತು ನನ್ನ ಸೇನಾಪತಿ ಪಟ್ಟ ಕೊಟ್ಟಿದ್ದಾನೆ ಏನು ಮಾಡೋಣ ಅಂತ ಅವನನ್ನು ಕೇಳೋಣ ಅದಕ್ಕೆ ಇವನು ಒಪ್ಪಲಿಲ್ಲ ಅಶ್ವತ್ಥಾಮ ಏ ಅದೆಲ್ಲ ಪ್ರಶ್ನೆ ಇಲ್ಲ ಒಬ್ಬೊಬ್ರಿಗೊಂದೊಂದು ಬುದ್ಧಿ ಬರೋದುಂಟು ಪುರುಷೇ ಪುರುಷೇ ಬುದ್ಧಿ ಯಾ ಯಾ ಭವತಿ ಶೋಭನ ತುಷ್ಯಂತೆ ಚ ಪೃಥಕ್ ಸರ್ವೇ ಪ್ರಜ್ಞೆಯಾತೆ ಸ್ವಯಾ ಸ್ವಯಾ ಒಬ್ಬೊಬ್ಬ ಮನುಷ್ಯರಿಗೆ ಒಂದೊಂದು ಪ್ರೇರಣೆಯೇ ದೇವರು ಕೊಡ್ತಾನೆ ಅವನವನ ಬುದ್ಧಿ ಅಂತ ಅವನವನೇ ನಡೆಯಬೇಕು ಅಲ್ಲಿ ಹೋಗಿ ಹಸ್ತನಾವತಿಯಲ್ಲಿ ವಿದುರ್ನನ್ನೇ ಕೇಳುವುದು ಏನಿದೆ ಬ್ರಾಹ್ಮಣೇ ವೇದ ಮಗ್ರಂತೂ ಕ್ಷತ್ರಿಯೇ ತೇಜ ಉತ್ತಮಂ ಬ್ರಾಹ್ಮಣನಲ್ಲಿ ವೇದ ಓದಿ ತೇಜಸ್ಸು ಇರುತ್ತೆ ಕ್ಷತ್ರಿಯಲ್ಲಿ ಕ್ಷಾತ್ರ ತೇಜಸ್ಸಿರುತ್ತೆ ದಾಕ್ಷಂ ವೈಶ್ಯೇಚ ಚ ಎಂಬುದು ವೈಶ್ಯನಲ್ಲಿ ಶೂದ್ರೇಚ ಚ ಎಲ್ಲ ವರ್ಣಕ್ಕೆ ಅನುಕೂಲವಾದ ವೃತ್ತಿ ಶೂದ್ರನಿಗೆ ಅದಾಂತೋ ಬ್ರಾಹ್ಮಣೋ ಅಸಾಧು ಇಂದ್ರಿಯ ಬ್ರಾಹ್ಮಣ ಕೆಟ್ಟು ಹೋಗ್ತಾನೆ ತೇಜಸ ತೇಜ ಅತೇಜಃ ಕ್ಷತ್ರಿಯ ಆಧಮಃ ತೇಜಸ್ ಇಲ್ಲದೆ ಇದ್ರೆ ಕ್ಷತ್ರಿಯ ಹಾಳಾಗಿ ಹೋಗ್ತಾನೆ ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ನೀ ಬ್ರಾಹ್ಮಣ ಅಶ್ವತ್ಥಾಮ ನೀನು ಬ್ರಾಹ್ಮಣ ಅದರಿಂದ ಈ ಕೆಲಸ ಮಾಡಬೇಡ ಅದಕ್ಕೆ ಅಶ್ವತ್ಥಾಮ ಹೇಳಿದ ನಾ ಬ್ರಾಹ್ಮಣನಾದ್ರಿಂದಲೇ ಮಾಡಬೇಕು ಪ್ರಕುರ್ಯಾಂ ಸುಮಹತ್ ಕರ್ಮ ಅನಮೇ ತತ್ ಸಾಧು ಸಮ್ಮತಂ ಕ್ಷತ್ರಧರ್ಮಂ ಅನುಷ್ಠಿತ ನಾನು ಜಾತಿ ಬ್ರಾಹ್ಮಣ ಇರ್ಬೋದು ನಮ್ಮಪ್ಪ ಜಾತಿ ಬ್ರಾಹ್ಮಣ ಇರಲಿಲ್ವೇ ಆದರೆ ಕ್ಷತ್ರಿಯ ವೃತ್ತಿ ಮಾಡಲಿಲ್ವೇ ಇದೆಲ್ಲ ಕಲಿಯುಗ ಬಂತು ಬ್ರಾಹ್ಮಣನೂ ಇಲ್ಲ ಕ್ಷತ್ರಿಯನೂ ಇಲ್ಲ ಮನಸ್ಸಿಗೆ ತೋರಿದ್ದೇ ಧರ್ಮ ಪಿತರಂ ನಿಹತಂ ದೃಷ್ಟ ಕಿನ್ನು ವಕ್ಷಾಮಿ ಸಂಸದಿ ನಮ್ಮ ತಂದೇನು ಕೊಂದ್ರಲ್ಲ ಕ್ಷತ್ರ ಧರ್ಮವೇ ಅದು ಯಾವ ಧರ್ಮ ಅದು ಆದಸೋಹ ಮಧ್ಯೇಥಾ ಕಾಂ ಕ್ಷತ್ರಧರ್ಮ ಉಪಾಶ್ಯತಂ ನಾನು ಅದೇ ಕ್ಷುದ್ರ ಧರ್ಮವನ್ನು ಇಟ್ಕೊಂಡು ಗಂತಾಸ್ಮಿ ಪದವೀಂ ರಾಜ್ಞ ಪಿತುಶ್ಚಾಪಿ ಮಹಾತ್ಮನಃ ಪಾಂಡವರನ್ನು ಕೊಂದು ನನ್ನ ತಂದೆ ಸಾಯುಜ್ಯ ಲೋಕವನ್ನು ಸೇರ್ತೇನೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅದ್ಯ ಸ್ವಪ್ಸಂತಿ ಪಾಂಚಾಲ ವಿಶ್ವಸ್ಥ ಜಿತಕಾಶಿನಃ ಇನ್ನೂ ಶಿಬಿರ ಖಾಲಿ ಮಾಡಿಲ್ಲ ಪಾಂಚಾಲರು ಅವರನ್ನು ಹೋಗಿ ಕೊಂದಾಕ್ಬಿಡ್ತೇನೆ ಖಡ್ಗೇನ ನಿಶಿತೇ ನಾಜೋ ಶ್ಯಾಮಿ ಗೌತಮ ಅದಕ್ಕೆ ಮತ್ತೆ ಕೃಪಾಚಾರ್ಯ ಬುದ್ಧಿ ಹೇಳ್ತಾನೆ ಅಲ್ಲ ದುರ್ಯೋಧನೆ ಹೋದ ಮೇಲೆ ಯಾರಿಗೋಸ್ಕರ ಮಾಡ್ತೀಯೋ ಆತುರಸ್ಯ ಕುತೋ ನಿದ್ರ ಅದಕ್ಕೆ ದ್ರೌಣಿ ಹೇಳಿದ ಅಶ್ವತ್ಥಾಮ ನನಗೆ ನಿದ್ದೆ ಬರೋದಿಲ್ಲ ದುರ್ಯೋಧನ ಕೆಲಸ ಆಗೋ ತನಕ ನರಸ್ಯ ಅಮರ್ಷಿತಸ್ಯ ಚ ದುರ್ಯೋಧನಿಗಿಂತ ನನ್ನ ತಂದೇನು ಪಾಂಡವರು ಕೊಂದದ್ದು ಬಹಳ ಸಂಕಟಪಡಿಸ್ತಾ ಇದೆ ನನಗೆ ದ್ರೋಣೋ ಹತೇತಿ ಯದ್ವಾಚ ಪಂಚಾಲ ಅನಾಂ ಶೃಣೋಮ್ಯಹಂ ಬದುಕಿರುವ ನನ್ನ ಸತ್ತ ಎಂಬುದಾಗಿ ಅಶ್ವತ್ಥಾಮ ಹತಃ ಅಂತ ಧರ್ಮರಾಜ ಸುಳ್ಳು ಹೇಳಿದ್ನಲ್ಲ ಆ ಧರ್ಮರಾಜನ ಮುಗಿಸ್ತೇನೆ ಇಲ್ಲದೆ ನಿದ್ದೆ ಬರೋದಿಲ್ಲ ಅಂತ ಹೀಗೆಲ್ಲ ಹೇಳಿ ಹೇಳಿ ಅಶ್ವತ್ಥಾಮ ನುಗ್ಗಿದ ಎಲ್ಲಿಗೆ ನುಗ್ಗಿದ ಪಾಂಡವ ಶಿಬಿರವನ್ನು ಹೊಕ್ಕಿದ್ದಾನೆ ರಾತ್ರಿಯಾಗಿದೆ ಪಾಂಡವ ಶಿಬಿರದಲ್ಲಿ ದೀಪ ಕೂಡ ಇಲ್ಲ ಎಲ್ಲರಿಗೂ ಆಯಾಸ ಪಂಜು ದೀಪ ಕೊಳ್ಳಿ ಇಟ್ಕೊಡೋರು ಎಲ್ಲ ಮಲಗಿದ್ದಾರೆ ದೀಪ ಹಾರಿ ಹೋಗಿದೆ ಅಲ್ಲೊಂದು ಐದು ಜನ ಮಲಗಿದ್ದನ್ನು ನೋಡಿದ ಅಶ್ವತ್ಥಾಮ ಯಾರಂತ ಗೊತ್ತಾಗಲಿಲ್ಲ ಇವರೇ ಪಾಂಡವರು ಇರಬೇಕು ಅಂತ ತನ್ನ ಕತ್ತಿಯಿಂದ ಸರಸರ ಅಂತ ಐವರ ತಲೆಗಳನ್ನು ಸಂಹರಿಸಿ ಜುಟ್ಟುಗಳನ್ನೆಲ್ಲ ಒಟ್ಟಿಗೆ ಕಟ್ಟಿಕೊಂಡು ಬಂದು ತೋರಿಸ್ಬೇಕು ಪಾಂಡವ ಶಿಬಿರದಲ್ಲಿ ಮಾಯಿತು ಅಲ್ಲಿ ಮಲಗಿದ್ದವರು ದ್ರೌಪದಿ ಐವರು ಮಕ್ಕಳು ಉಪ ಪಾಂಡವರು ಪಾಂಚಾಲೇಯರು ಗೊತ್ತಿಲ್ಲ ಮುಖ್ಯ ಗೊತ್ತಾಗಲಿಲ್ಲ ಪಕ್ಕದಲ್ಲಿ ಪಾಂಡವರ ಶಿಬಿರದ ಪಕ್ಕದಲ್ಲಿ ಪಾಂಚಾಲರ ಶಿಬಿರವಿತ್ತು ಅಲ್ಲಿ ಹೋಗಿ ದುಷ್ಟಜುಮ್ನನ್ನು ಶಿಖಂಡಿಯನ್ನು ಕೊಂದು ಐದು ಮತ್ತು ಎರಡು ತಲೆಗಳನ್ನು ಇನ್ನು ಯಾರ್ಯಾರಿದ್ರು ಆ ಶಿಬಿರದಲ್ಲಿ ಆ ತಲೆಗಳೆಲ್ಲ ಗೊಂಚಲು ಮಾಡಿದಾಗ ತಗೊಂಡು ಪ್ರಾತಃ ಕಾಲ ಇನ್ನೇನು ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ಬಂದು ದುರ್ಯೋಧನಿಗೆ ತೋರಿಸ್ತಾ ನೋಡು ನಿನ್ನ ಶತ್ರುಗಳನ್ನು ಕೊಂದುಬಿಟ್ಟಿದ್ದೇನೆ ನಮ್ಮ ತಂದೆಯಾಗಲಿ ಭೀಷ್ಮನಾಗಲಿ ಕರ್ಣನಾಗಲಿ ಶಲ್ಯನಾಗಲಿ ಕೊಡದೇ ಇದ್ದ ಸಂತೋಷವನ್ನು ಕೊಟ್ಟಿದ್ದೇನೆ ನೋಡು ನೋಡು ಎಂಬುದಾಗಿ ದುರ್ಯೋಧನ ಜೀವಸಿತ್ವಂ ಬದುಕಿದ್ದೀಯೇನೋ ವಾಕ್ಯಂ ಶ್ರೋತ್ರ ಸುಖಂ ಶೃಣು ನಿನ್ನ ಕಿವಿ ಇಂಪಾದ ಮಾತನ್ನು ಹೇಳ್ತೇನೆ ಸಪ್ತ ಪಾಂಡವತ ಶೇಷಾ ಧಾರತರಾಷ್ಟ್ರಾಹ ವಯಂ ಪಾಂಡವರ ಕಡೆ ಐವರು ನಮ್ಮ ಕಡೆ ಮೂರು ಹೇಳಿ ಉಳಿದಿದ್ದೇವೆ ತೇ ಚೈವ ಭ್ರಾತರ ಪಂಚ ಅವರ ಕಡೆ ಹೇಳುವಲ್ಲಿ ಐದು ಪಾಂಡವರು ವಾಸುದೇವೋಥ ಸಾತ್ಯಕಿ ಆ ಕೃಷ್ಣಲ್ಲಿ ಕಾಣಿಸ್ಲಿಲ್ಲ ಸಾತ್ಯಕಿ ಕಾಣಿಸ್ಲಿಲ್ಲ ನಮ್ಮ ಕಡೆ ಕೃತವರ್ಮ ಕೃಪಾಚಾರ್ಯ ನಾವು ಮೂರು ಜನ ಉಳಿದವಲ್ಲ ದ್ರೌಪದಿಯ ತಾ ಸರ್ವೇ ದ್ರೌಪದಿ ಮಕ್ಕಳನ್ನು ಕೊಂದು ಹಾಕಿದ್ದೇವೆ ನೋಡಬೇಕಾದ್ರೆ ಮಯಾ ಚ ಪಾಪಕರ್ಮಾಸೌ ದೃಷ್ಟದ್ಯುಮ್ನೋ ಮಹೀಪತೆ ನನ್ನ ತಂದೆನಿಗೊಂದು ಪಾಪಿ ದೃಷ್ಟದ್ಯುಮ್ನ ನೋಡು ಎಂಬುದಾಗಿ ತಲೆಗಳನ್ನು ತೋರಿಸಲಾಗಿ ಕಣ್ಣು ಬಿಟ್ಟು ನೋಡ್ತಾನೆ ಇನ್ನೂ ಜೀವ ಭಂಡ ಜೀವ ಬದುಕಿತ್ತು ಹದಿನೆಂಟನೇ ದಿವಸ ಏಟು ಬಿದ್ದಿದೆ ಹತ್ತೊಂಬತ್ತು ರಾತ್ರಿ ಕಳೆದ ಇಪ್ಪತ್ತನೇ ದಿವಸ ಬೆಳಿಗ್ಗೆ ಅವನಿಗಿನ್ನೂ ಜೀವ ಉಳಿದಿದೆ ಬದುಕಬೇಕು ಅನ್ನೋ ಆಸೆ ಕಣ್ಣು ಬಿಟ್ಟು ನೋಡಿದ ಅಯ್ಯೋ ಇದು ಪಾಂಡವರ ತಲೆಯಲ್ಲ ನಮೀಕರೋತ್ತದ ಗಾಂಗೆಯ ಅಯ್ಯೋ ಚಿಕ್ಕ ಮಕ್ಕಳು ಇವ್ರನ್ನ ಕೊಂದುಬಿಟ್ಟಿಯಲ್ಲ ನೀನು ಆದರೂ ಪರವಾಗಿಲ್ಲ ದೃಷ್ಟದ್ಯುಮ್ನನ್ನು ಕೊಂದಿದ್ದೀ ಪಾಂಡವ ಸೇನಾನಿಯನ್ನು ನಿನ್ನ ತಂದೆ ತಲೆ ತೆಗೆದವನು ಬೀಶಿಖಂಡಿ ಮೋಸದಿಂದ ನಮ್ಮ ತಾತ ಭೀಷ್ಮನನ್ನು ಕೊಂದವನು ಆಯಿತು ಬಿಡು ಪಾಂಡವಂಶ ನಿಶೇಷ ಮಾಡಿದ್ದೀಯೇ ನೀನು ನನಗೆ ಉಂಟು ಮಾಡಿದ ತೃಪ್ತಿಯನ್ನು ಭೀಷ್ಮನೂ ಮಾಡಲಿಲ್ಲ ದ್ರೋಣನೂ ಮಾಡಲಿಲ್ಲ न ಕರೋ ತದ್ न कर्णो न च ते पिता यत्त्वया कृपभोजाभ्यां सहितेनाद्य ಕೃತ ಸ ಚ ಸೇನಾಪತಿ ಕ್ಷುದ್ರ ಸಾರ್ಧಂ ಶಿಖಂಡಿನ ಆ ಮಹಾಪಾಪಿ ದುಷ್ಟದ್ಯುಮ್ನನ್ನು ಕೊಂದಿದ್ದೀಯೇ ಸ್ವಸ್ತಿ ಪ್ರಾಪ್ನುತ ಭದ್ರಂ ವಹ ಸ್ವರ್ಗೇನ ಸಂಗಮ ಪುನಃ ನಿನ್ನ ಸೇನಾಪತಿ ಮಾಡಿ ಸಾರ್ಥಕವಾಯಿತು ಈಗ ನಾನು ಅತ್ಯಂತ ನೆಮ್ಮದಿಯಿಂದ ಸ್ವರ್ಗಕ್ಕೆ ಹೋಗಿ ಬರ್ತೇನೆ ನೀವು ಬನ್ನಿ ಅಲ್ಲಿ ಭೇಟಿಯಾಗೋಣ ಅಂಥೇಳಿ ದುರ್ಯೋಧನ ತಲೆಯನ್ನು ತಗ್ಗಿಸಿ ಗೊಟಕ್ಕಂತ ಸತ್ತ ತಾನು ಸಾಯೋ ಮುಂಚೆ ಎಷ್ಟು ಜನ ಬಲಿ ತಗೊಂಡು ಹೋದ ಈ ಕಡೆಯಲ್ಲಿ ಬೆಳಗ್ಗೆ ಆಯಿತು ದ್ರೌಪದಿ ದೇವಿ ಮೊದಲಾದವರೆಲ್ಲ ಆ ಶಿಬಿರಕ್ಕೆ ಬರ್ತಾರೆ ಸ್ವಾಗತಿಸಬೇಕು ಅಂತ ನೋಡ್ತಾರೆ ಅಲ್ಲಿ ದೃಷ್ಟೋದ್ಯುಮ್ನ ಸತ್ತು ಬಿದ್ದಿದ್ದಾನೆ ಶಿಖಂಡಿ ಸತ್ತು ಬಿದ್ದಿದ್ದಾನೆ ಇಲ್ಲಿ ತಲೆಯೇ ಇಲ್ಲ ಉಪಪಾಂಡವರು ಹೋಗಿದ್ದಾರೆ ಅದು ಅಲ್ಲಿ ಬಿದ್ದಿದೆ ದುರ್ಯೋಧನ ಇದ್ದ ಕಡೆಯಲ್ಲಿ ಪಂಚಪಾಂಡವರು ನೋಡಿದರು ಅಯ್ಯೋ ಯುಧಿಷ್ಠರ ಬಂದು ನೋಡಿದ ಇನ್ನೂ ಹೋಗಿಲ್ಲ ಅವನು ಹಸ್ತಿನಾಪುರಕ್ಕೆ ಕೃಷ್ಣ ಹೋಗಿದ್ದಾನ ಸಮಾಚಾರ ಕೊಡುವುದಕ್ಕೆ ಎಲ್ಲರೂ ಗೊಳೋ ಅಂತ ಹೇಳ್ತಾರೆ ಅಯ್ಯೋ ಯುದ್ಧ ಮುಗಿದ ಮೇಲೆ ವಿನಾಕಾರಣ ನನ್ನ ಮಕ್ಕಳು ಹೋದ್ರಲ್ಲ ಅಯ್ಯೋ ನನ್ನ ಮಕ್ಕಳು ಹೋದ್ರಲ್ಲ ದ್ರೌಪದಿ ತುಂಬ ಸಂಕಟ ಪಡ್ತಾ ಇದ್ದಾಳೆ ಯುಧಿಷ್ಠಿರ ಸಂಕಟ ಪಡ್ತಾ ಇದ್ದಾನೆ ಒಂದು ಯಾವುದೇ ದುಷ್ಟ ಕಾರ್ಯ ನಡೆದರೆ ಅದರ ಉತ್ತರ ಪರಿಣಾಮ ಉತ್ತರ ಕಾಲದ ಪರಿಣಾಮಗಳು ನಿರಂತರ ನಡೀತಾ ಇರ್ತವೆ ನಿಲ್ಲುವುದಿಲ್ಲ ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ದೇಶ ವಿಭಜನೆಯಾಯಿತು ದೇಶ ವಿಭಜನೆಯಿಂದ ಉಂಟಾದ ಅರ್ಥ ಇನ್ನೂ ನಮ್ಮನ್ನು ಸುಡ್ತಾ ಇದೆಯೋ ಹಾಗೆ ಮಹಾಭಾರತ ಅನ್ಯಾಯದ ಆ ಕಥೆಯ ಕೊನೆಯಲ್ಲಿ ಇನ್ನೂ ಕೆಟ್ಟ ಪರಿಣಾಮಗಳು ಯಾರು ಮಾಡಿರ್ಬೋದು ಯಾರು ಮಾಡಿರ್ಬೋದು ಅಂತ ಹೇಳಿ ನೋಡುವಷ್ಟರಲ್ಲಿ ಶ್ರೀಕೃಷ್ಣನು ಪಾಂಡವರನ್ನ ಕರೆತರ್ತೇನೆ ಅಂತ ಧೃತರಾಷ್ಟ್ರನಿಗೆ ಹೇಳಿ ಶಿಬಿರಕ್ಕೆ ಬರ್ತಾನೆ ಅವರೆಲ್ಲ ನೋಡ್ತಾರೆ ಇದು ಅಶ್ವತ್ಥಾಮನ ಕೆಲಸವೇ ಇರಬೇಕು ಇಂಥ ಪಾಪದ ಕೆಲಸವನ್ನು ಕೃತವರ್ಮ ಮಾಡಿರಲಾರ ಕೃಪಾಚಾರ್ಯ ಮೊದಲೇ ಮಾಡಿರಲಾರ ಆದ್ದರಿಂದ ಲೇ ಅರ್ಜುನ ಎಲೈ ಭೀಮಸೇನ ಎಲ್ಲಿದ್ದರೂ ಹುಡುಕಿ ಭೂಮಿಯಲ್ಲಿ ಆ ಪಾಪಿ ಅಶ್ವತ್ಥಾಮನನ್ನು ಹಿಡ್ಕೊಂಡು ಬನ್ನಿ ಅವನನ್ನು ಕೊಂದಾದರೂ ಸರಿ ತಲೆ ತಗೊಂಡಾದರೂ ಬನ್ನಿ ಎಂಬುದಾಗಿ ಕೃಷ್ಣ ಅಪ್ಪಣೆಯನ್ನು ಮಾಡ್ತಾ ಇದ್ದಾನೆ